ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ सुन्दर मृगधर पिनाकधनुकर गज चर्माम्बरधर सुन्दर मृगधर पिनाकधनुकर गज चर्माम्बरधर शिव शङ्कर पार्वती रमणादिनगे नमो नमो ನಂದಿವಾಹನಾನಂದದಿಲ್ದಮೋ ಜಗದಿ ಮೆರವನು ನೀರೇ ನಂದಿವಾಹನಾನಂದದಿಂದಮೋ ಜಗದಿ ಮೆರವನು ನೀನೇ ಅಂದು ಅಮೃತದ ವಿಷ ತಂದು ಪುಂಜಿಸಿದವನು ನೀನೇ ಅಂದು ಅಮೃತದ ವಿಷ ತಂದು ಪುಂಜಿಸಿದವನು ನೀನೇ ಕಂದಪ್ಪನ ಕ್ರೋಧದಿಂದ ಕಳ್ತರದು ಕೊಂದ ಉಗ್ರನು ನೀನೇ ಕಂದರ್ಪನ ಕ್ರೋಧದಿಂದ ಕಳ್ತರದು ಕೊಂದ ಉಗ್ರನು ನೀನೇ ಇಲ್ದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವನು ನೀನೇ ಇಲ್ದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವನು ನೀನೇ ಚಂದ ಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಬಾಲಮೃಕಂಠನ ಕಾಲನು ಎಳವಾಗ ಪಾಲಿಸಿದವನು ನೀನೇ ಬಾಲಮೃಕಂಠನ ಕಾಲನು ಎಳವಾಗ ಪಾಲಿಸಿದವನು ನೀನೇ ಕಾಲಕೂಟವ ಪಾನ ಮಾಡಿದ ನೀಲಕಂಠನು ನೀನೇ ಕಾಲಕೂಟವ ಪಾನ ಮಾಡಿದ ನೀಲಕಂಠನು ನೀನೇ ವಾಲಯದಿ ಕಪಾಲ ಬಿಡಿದು ಭಿಕ್ಷ ಬೇಡ ದಿಗಂಬರ ನೀನೇ ಪಾಲಯದೇ ಪಾಲ ಪಿಡಿದು ಭಿಕ್ಷೆ ಬೇಡ ದಿಗಂಬರ ನೀನೆ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗ ಮರುಳಾದವನೇನೆ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗ ಮರುಳಾದವನೇನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ದರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ನಿವಾಸನು ನೀನೇ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ನಿವಾಸನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣ ನೀನೇ ಕಾಲದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣ ನೀನೇ ಕೊರಲಲ್ಲಿ ಭಸ್ಮರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ ಕೊರಲಲ್ಲಿ ಭಸ್ಮರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ ಗರುಡ ಗಮನ ಶ್ರೀ ಪುರಂದರ ಬಿಡಲಗೆ ಪ್ರಾಣ ಪ್ರಿಯನು ನೀನೇ ಕರುಣ ಗಮನಸಿ ಪುರಂದರ ಬಿಡಲಗೆ ಪ್ರಿಯನೋ ನೀನೇ ಚಂದ ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ